ಇಲ್ಲ ಇದು ಕೇಳಿದ್ದನ್ನು ಕೊಡಬೇಕಾಮದೇನು ಹಾಗಿದ್ರೆ ನನಗೆ ಬೇಕಲ್ಲ ಇದು ರತ್ನಹಾರೀಚ ಪಾರ್ಥಿವ ಮುಟ್ಟಾಳ ಅಂದರು ದೊರೆ ನೀ ಏನಿದ್ರು ರಕ್ಷಣೆ ಕೊಡಬೇಕೇ ಹೊರತು ನನಗೆ ನನ್ನಲ್ಲಿದ್ದ ಪದಾರ್ಥವನ್ನು ತಗೊಂಡು ಹೋಗ್ತೇನೆ ಅಂತ ಕೆಲವರಿಗೆ ಯಾರ ಮನೆಗೆ ಹೋದ್ರು ಏನಾದ್ರು ಒಂದು ತಗೊಂಡು ಬೇಕು ಹೋಗಬೇಕು ಅನ್ನೋ ಬುದ್ಧಿ ಒಂದು ಬೆಳ್ಳಿ ಲೋಟು ಒಂದು ಚೊಂಬು ಕುಳಿತಿದ್ದ ಕಾರ್ಪೆಟ್ಟು ಕೊನೆಗೆ ಒಂದು ಜೋಡಿ ಚಪ್ಪಲಿಯೋ ಜೋಡಿ ಸಿಕ್ಕಲಿಲ್ಲ ಅಂದ್ರೆ ಒಂಟಿ ಕೊನೆಯ ಪಕ್ಷ ಅವ್ರಿಗೂ ಬೇಡ ನನಗೂ ಬೇಡ ಅಂತ ಅದು ಗುರುಗುರುನತೆ ಕೈ ಕಾಲು ಸುಮ್ಮನೆ ಇರೋದಿಲ್ಲ ಚಟ ಅದು ಕೆಲವರಿಗೆ ರೋಗ ಇಲ್ಲ ದೊರೆಗಿಂತ ದೊಡ್ಡ ರೋಗ ಏನಾರು ತೊಗೊಂಡು ಹೋಗಬೇಕು ಅದು ನನಗೆ ಕೊಟ್ಟುಬಿಡಿ ನೀವು ಬ್ರಾಹ್ಮಣರು ನಿಮ್ಮ ಕಾರಲ್ಲಿ ಯಾವುದೋ ಅಪರೂಪಕ್ಕೆ ಯಾರು ನನ್ನಂಥವ್ರೊಬ್ರು ಬರ್ಬೋದು ನಮ್ಮ ಮನೆಯಲ್ಲಿ ದಿವಸ ಊಟ ಮಾಡ್ತಾರೆ ಸಾವಿರ ಸಾವಿರ ಜನ ಬರ್ತಾರೆ ಕೊಟ್ಟುಬಿಡಿ ನನಗೆ ಅದನ್ನು ನಾ ಕೊಡೋಕ್ಕಾಗೋಲ್ಲ ಕಾಣು ಅಂದರು ನಿಮ್ಮ ಬುದ್ಧಿ ನನಗೆ ಕೊಡಿಂದ ಹಾಕೊಡ್ಲಿ ನಿಮಗೆ ಕೀರ್ತಿ ಇದೆಲ್ಲ ಕೊಡಿ ವಿಶ್ವಾಮಿತ್ರ ಹೇಳಿದ ಹಾಗೆ ಕೀರ್ತಿ ಹತ್ತೊಂಬತ್ತು ಯಥ ಕೆಲವು ಟ್ರಾನ್ಸ್ಫರ್ ಮಾಡೋಕೆ ಬರೋದಿಲ್ಲ ಅದು ಹಾಗೆ ನಾ ತಗೊಂಡು ಹೋಗ್ತೀನಿ ಇವ್ರು ಕೊಡೋಕ್ಕಾಗೋಲ್ಲ ನಾ ತಗೊಂಡು ಹೋಗ್ತೀನಿ ತಗೊಂಡು ಹೋಗೋದಾರು ನೋಡು ಅಂದರು ಅದು ಮತ್ತೆ ವಿಶ್ವಾಮಿತ್ರ ಕಥೆ ಇದ್ದಾಗೆ ಇದೆ ಇದು ಗೋವುಗಳಿಗೆ ಆಪತ್ತು ಜ್ಞಾನಕ್ಕೆ ಆಪತ್ತು ಈ ದೇಶದಲ್ಲಿ ಅದು ಬಿಡಿಸ್ಕೊಂತು ಬಂತು ಇವನೇನು ಮಾಡಿದ ಯಾರೋ ಹೇಳಿದ್ರು ಇಲ್ಲ ಇಲ್ಲ ಈ ಮುದುಕ ಏನೋ ಮಾಯ ಮಾಡಿದ್ದಾನೆ ಮೋಡಿ ಮೋಡಿ ಹಾಕಿದ್ದಾನೆ ಇವನು ಮುಂದೆ ಬಂದರೆ ಮಾತ್ರ ಅದು ಬರುತ್ತೆ ಅಲ್ದಿದ್ರು ಬರೋದಿಲ್ಲ ಅಂದರು ಅದು ನಿಂತು ಬಿಡ್ತು ಕಾಲು ಏನು ಮಾಡಿ ತಳ್ಳಿದ್ರು ಹಿಂದೆ ಮುಂದೆ ಮಾಡಿದ್ರು ಮುಂದೆ ಹೋಗಲೇ ಎಲ್ಲ ಕೊಂಬಲ್ ಈಗಂತ ಇದೆ ಒಬ್ಬ ದುಷ್ಟ ಇದು ಐಡಿಯಾ ಕೊಟ್ಟು ಕೂಡಲೇ ಅವನೇನು ಮಾಡಿದ ಕಾರ್ತವೀರ್ಯ ತಾನೇ ಹೋಗಿ ಜಮದಗ್ಗಳ ತಲೆಯನ್ನು ತೆಗೆದ ಮಹರ್ಷಿಗಳನ್ನು ಕಡಿದ ಆ ಜುಟ್ಟನ್ನು ಹಿಡ್ಕೊಂಡು ಕಾಮಧೇವನನ್ನು ಮುಂದೆ ಹಿಡಿಯಲಾಗಿ ಗುರುಗಳೇ ಬರ್ತಾ ಇದ್ದಾರೆ ಎನ್ನುವ ಭ್ರಮೆಯಿಂದ ಕಾಮಧೇವನು ಹಿಂಬಾಲಿಸಿತು ರಕ್ತ ತೊಟ್ಟಿಕ್ಕದ ತೊಟ್ಟಿಕ್ಕುತ್ತಾ ಹೋಯಿತು ಇನ್ನೇನು ಸೂರ್ಯ ಮುಳುಗಬೇಕು ರಾಮ ಬಲಾಢ್ಯನಾದ ರಾಮ ಭಗವಂತನ ಅವತಾರಿ ಸಮಿತು ಮೊದಲಾದವನ್ನ ದರ್ಭೆ ಮೊದಲಾದವನ್ನ ತಲೆ ಮೇಲೆ ಹೊತ್ಕೊಂಡು ತಗೊಂಡು ಬಂದು ನೋಡ್ತಾರೆ ರಕ್ತ ತೊಟ್ಟಿಕ್ತಾ ಇದೆ ಅಳ್ತಾ ಇದ್ದಾರೆ ರೇಣುಕಾದೇವಿ ಅಣ್ಣಂದ್ರೆಲ್ಲ ಅಳ್ತಾ ಇದ್ದಾರೆ ಶಿಷ್ಯರೆಲ್ಲ ಅಳ್ತಾ ಇದ್ದಾರೆ ಏನಾಯಿತು ಆಗಬಾರ್ದಾಗೋಯ್ತಪ್ಪ ಮಹರ್ಷಿಗಳ ಕೊಲೆಯಾಗಿ ಹೋಯಿತು ಅಲ್ಲ ಉಂಡು ಮನೆಗೆ ಅವನು ಮಾಡಿದ ಉಪಕಾರ ನೋಡ್ರಿ ಬ್ರಾಹ್ಮಣ ಮನೆಯಲ್ಲಿ ಊಟ ಮಾಡಿದ್ದಾನೆ ಅದನ್ನು ಸತ್ಕೃತೋಪಾಕೃತ ಕ್ಷಿತೇಶ್ವರ ಪಶುಕ್ಷರತೆ ದೇಶಗಳ ಶಬ್ದ ಪ್ರಯೋಗ ಸತ್ಕೃತೋಪಾಕ ಕೃತು ಅಂದರೆ ಯಾಗ ಇಲ್ಲಿ ಯಾಗ ಅಂದ್ರೆ ಏನು ರಾಜನಿಗೆ ಆತಿಥ್ಯ ಮಾಡಿದ್ದು ಪರಶ್ವತ ತಪೋಧನ ಪ್ರಥನ ಸತ್ಕೃತೋಪಾಕೃತ ಕ್ಷಿತೇಶ್ವರ ಪಶುಕ್ಷರತೆ ಕ್ಷತಜ ಕುಂಕುಮ ಗುಂಡು ಮನೆಗೆ ಎರಡು ಬಗೆಯುವುದು ದ್ರೋಹ ಬಗೆಯುವುದು ಕೋಪ ಬಂತು ಪರಶುರಾಮನಿಗೆ ಅಣ್ಣದನ್ನೆಲ್ಲ ಬೈದ್ರೆ ಏನು ಮಾಡ್ತಾ ಇದ್ರಿ ನೋಡ್ತಾ ಕೂತಿದ್ರಲ್ಲ ನೀವು ಅಂತ ಅಲ್ಲಿಂದಲೇ ತಾಯಿ ಕಣ್ಣೀರು ನೋರಿಸಿ ಅಮ್ಮ ನಾನು ಬರ್ತೇನೆ ನೀ ಧೈರ್ಯವಾಗಿರು ಇದಕ್ಕೆ ನಾ ಸೇಡು ತೀರಿಸ್ಕೊಳ್ಳೋದೇ ಹೋಗೋದಿಲ್ಲ ಇದು ಕ್ಷತ್ರಿಯರಿಗೆ ವಿನಾಶಕಾಲ ಅಂತ ಕಾಣುತ್ತೆ ಪಾಲಿಟಿಷಿಯನ್ಸು ಬಂದ ಹಾಗೆ ಇವತ್ತು ಎಲ್ಲ ಪಾರ್ಟಿಯಲ್ಲಿ ಒಬ್ರಿಗೆ ಬಂದರೆ ಇನ್ನೊಬ್ರಿಗೂ ಬರುತ್ತೆ ದುರ್ಬುದ್ಧಿ ಏನು ಹೇಳ್ತಾರೆ ಅವರು ಇದ್ರ ಮೇಲೆ ಒಂದು ಲೇಖನ ಬರೀತೇನೆ ಇವತ್ತು ರಾತ್ರಿ ಎಷ್ಟೊತ್ತಾದರೂ ರಾಜಕಾರಣದಲ್ಲಿ ಏನೂ ನಡೆಯಬಹುದು ಕೇಳಿದಿರಿ ಮಾತನ್ನು ಏನ್ರಿ ಹಾಗಂದರೆ ರಾಜಕಾರಣದಲ್ಲಿ ಏನೂ ನಡೆಯಬಹುದು ಮಾಡಿ ತೋರಿಸಿದ್ದಾರೆ ಕರ್ನಾಟಕದವರು ವರ್ಲ್ಡ್ ರೆಕಾರ್ಡ್ ಬೇರೆ ಯಾರು ಯಾರು ಇಲ್ಲಿ ಮಾಡಿಲ್ಲ ಏನೂ ಆಗಬಹುದು ಹಾಗೆ ಧರ್ಮ ಎಲ್ಲಿ ಹೋಯಿತು ಸತ್ಯ ಎಲ್ಲಿ ಹೋಯಿತು ಮರ್ಯಾದೆಯಲ್ಲಿ ಹೋಯಿತು ನಾಚಿಕೆಯಲ್ಲಿ ಹೋಯಿತು ಕಾನ್ಸ್ಟಿಟ್ಯೂಷನ್ ಎಲ್ಲಿ ಹೋಯಿತು ಪ್ರತಿಜ್ಞಾವಿಧಿಯಲ್ಲಿ ಹೋಯಿತು ಗೌರ್ನರ್ ಯಾಕೆ ಬೇಕು ನಿಮಗೆ ಏನೂ ನಡೆಯಬಹುದು ಹೇಳುವ ಮಾತಿಗೆ ಅರ್ಥ ಇದೆಯೇ ಏನು ನಡೀಬೇಕೋ ಅದೇ ನಡೀಬೇಕು ಏನೂ ನಡೆಯಬಾರದು ಆದ್ದರಿಂದ ಈ ಕ್ಷತ್ರಿಯ ಕುಲವನ್ನೇ ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಅಪ್ಪ ನಿನಗೆ ಶಾಂತಿ ಕೊಡಬೇಕಾದ್ರೆ ಎಲ್ಲೆಲ್ಲಿ ಕ್ಷತ್ರಿಯರನ್ನ ಕೊಲ್ತೇನೆಯೋ ಒಂದೊಂದು ಕುಡಿಕೆ ರಕ್ತವನ್ನು ತಗೊಂಡು ಬಂದು ಶಮಂತ ಪಂಚಕಕ್ಕೆ ಹೋಗಿ ಕುರುಕ್ಷೇತ್ರದಲ್ಲಿ ಅಲ್ಲಿ ಅದನ್ನು ಬೆರೆಸಿ ರಕ್ತದಲ್ಲಿ ನಿನಗೆ ತರ್ಪಣ ಕೊಡ್ತೇನೆ ಅಲ್ಲಿ ತನಕ ಶ್ರಾದ್ದ ಮಾಡೋದಿಲ್ಲ ಅಂತ ಹೇಳಿ ಕೊಡಲಿ ಹೆಗರಿಗೆ ಹಾಕ್ಕೊಂಡು ಬಿಲ್ಲನ್ನು ಬಲಗೈಯಲ್ಲಿ ತಗೊಂಡು ಭೂಮಂಡಲ ಪ್ರತಿಕ್ಷಣೆಗೆ ಪ್ರದಕ್ಷಿಣೆಗೆ ಹೊರಟು ಪರಶ್ವತ ತಪೋಧನ ಪ್ರಥನ ಸತ್ಕೃತೂಪಾಕೃತ ಕ್ಷಿತೀಶ್ವರ ಪಶುಕ್ಷರತೆ ಒಂದು ಹೊಸು ಕಾಮಧೇನುವನ್ನು ಕೊಂದದ್ರಿಂದ ಕ್ಷತಜ ಕುಂಕುಮ ಸ್ಥಾಪಕೈ ಈ ಪರಶುರಾಮ ಅವತಾರದಲ್ಲಿ ನಮಗೇನು ಉಪಕಾರ ಮಾಡಿದ ಭಗವಂತ ಕ್ಷತಜ ಕುಂಕುಮ ಸ್ಥಾಪಕೈ ಕ್ಷತಜ ಅಂದರೆ ರಕ್ತ ಕ್ಷತ ಅಂದರೆ ಗಾಯ ಗಾಯದಲ್ಲಿ ಉಂಟಾದದ್ದು ರಕ್ತ ಅದನ್ನು ಕುಂಕುಮದ ಬಿಂದುಗಳಂತೆ ಭೂದೇವಿಗೆ ಬೊಟ್ಟನ್ನಿಟ್ಟು ಏನು ಅಲಂಕಾರ ಮಾಡಿದ್ದಾರೆ ಭೂದೇವಿಗೆ ಬೊಟ್ಟನಿಟ್ಟು ಅಲಂಕಾರ ಮಾಡಿ ಇವಳು ತಾಯಿ ಇವಳೇ ರೇಣುಕೆ ಅಮ್ಮ ನಿನ್ನ ಮಾಂಗಲ್ಯ ವ್ಯರ್ಥವಾಗೋದಿಲ್ಲ ಅಂತ ಕುಂಕುಮ ಅಲಂಕಾರವನ್ನು ಮಾಡಿ ಕ್ಷಜದ ಕುಂಕುಮ ಸ್ಥಾಪಕೈ ಯಾರು ಮಾಡಿದವಳು ವೃಷಾಚಲ ದಯಾಲು ನಾನು ವಿಹರ್ತು ಮಾಲಿಪ್ಯಥ ವಿಹಾರಕ್ಕೋಸ್ಕರವಾಗಿ ಲೇಪನವನ್ನು ಮಾಡಿದಂತೆ ಭಗವಂತ ಸ್ನಾನ ಮಾಡಿ ಬರ್ತಾಳೆ ಹೆಂಡತಿ ಅಷ್ಟರಲ್ಲಿ ಹಾಲ್ನವನು ಬಂದ ಬಿಲ್ಲಾಗಿದೆ ಕೊಟ್ಬಿಡಿಮ್ಮ ನನಗೆ ಇವಳು ನೋಡಿದ್ಲು ಹಾಗೆ ಸುತ್ತಕೊಂಡಿದ್ದು ಯಾಕೆ ಇನ್ನೊಂದು ಸಲ ಪಾಪ ಎಂಟು ಮೆಟ್ಲು ಹತ್ತಿ ಬಂದಿದ್ದಾನೆ ಏಳು ಮಾಡಿ ಯಜಮಾನರು ದುಡ್ಡು ಕೊಟ್ಟಿದ್ದಾರೆ ಬಿಲ್ ಕ್ಲಿಯರ್ ಆಯಿತು ಕುಂಕುಮ ಹಚ್ಕೊಳ್ಳೋದು ಮರೆತು ಹೋಯಿತು ಹಾಗೆ ಪಾತ್ರೆ ತೊಳೆದಳು ಕುಂಕುಮ ಇಲ್ಲದೆ ಗೊತ್ತಾಗಲಿಲ್ಲ ಅವಳಿಗೆ ಕನ್ನಡಿ ಹತ್ರ ಹೋಗಿಲ್ಲ ಹಾಗೆ ಸುತ್ತಕೊಂಡಿದ್ದಾಳೆ ಇನ್ನೂ ಸೀರೆ ಸರಿಯಾಗಿ ಸುತ್ತಕೊಂಡಿಲ್ಲ ಅಡುಗೆ ಏನು ಮಾಡಿದ್ದು ಲಕ್ಷ್ಮೀ ಪೂಜೆ ಮಾಡಿದ್ದೆವು ಶುಕ್ರವಾರ ಆಯಿತು ಯಜಮಾನರು ಬಂದರು ಊಟಕ್ಕೆ ಹಾಕುವ ತಟ್ಟೆ ಏನು ಹಣೆಯಲ್ಲಿ ಕುಂಕುಮ ಇಲ್ಲವಲ್ಲ ಆಗ ಪತ್ನಿಗೆ ಯಜಮಾನನಾದವನು ಕುಂಕುಮವನ್ನು ಹಚ್ಚುವಂತೆ ದುಷ್ಟ ಕಾಟದಿಂದ ಅಮಂಗಳವೇನು ಪ್ರಾಪ್ತವಾಗಿತ್ತು ಭೂಮಿಗೆ ಅಮಂಗಳವನ್ನು ತೊಡೆಯುವುದಕ್ಕೆ ಪರಶುರಾಮಾವತಾರದಲ್ಲಿ ಭಗವಂತ ಈ ಭೂಮಿ ನನ್ನದು ಅಂತ ತೋರಿಸೋದಕ್ಕೆ ಪತ್ನಿಯ ಹಣೆಗೆ ತಿಲಕವನ್ನು ಹಚ್ಚುವಂತೆ ಕ್ಷತಜ ಕುಂಕುಮ ಸ್ಥಾಪಕೈ ವೃಷಾಚಲ ದಯಾಳು ನಾನನು ವಿಹರ್ತು ಮಾಲಿಪ್ಯತ ನಿಧಾಯ ಹೃದಯೇ ದಯೇ ನಿಹತ ರಕ್ಷಿತಾನಾಂ ಹಿತಂ ಹಾಗಿದ್ರೆ ಅಷ್ಟು ಜನರನ್ನು ಕೊಂದರಲ್ಲ ಪರಶುರಾಮರು ನಿಹತ ಕ್ಷತ್ರಿಯರು ರಕ್ಷಿತರು ಅವರು ನಿಹತರು ಅವರು ರಕ್ಷಿತರು ಎರಡು ಶಬ್ದ ಹಾಕಿದ್ದಾರೆ ಕೊಂದವರಿಗೆ ರಕ್ಷಣೆ ಕೊಟ್ಟರು ಅಂತ ಅಲ್ಲ ಕೊಲ್ಲೋದ್ರಲ್ಲಿ ರಕ್ಷಣೆ ಏನು ಬಂತು ಅಂತ ಕೇಳಿದ್ರೆ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ರಾಜವಿರ್ಧೃತ ದಂಡಾಸ್ತು ಮನುಸ್ಮೃತಿಯ ವಾಕ್ಯ ಕೃತ್ವಾ ಪಾಪಾನಿ ಮಾನವಾಹ ನಿರ್ಮಲ ಸ್ವರ್ಗಮಾಯಂತಿ ಸಂತಹ ಸುಕೃತಿನೋ ಯಥ ಒಬ್ಬ ಅಪರಾಧ ಮಾಡಿದ ಕೊಲೆಗಡಕ ಅವನ ಜೈಲಿಗೆ ಹಾಕಿದ್ರು ಮರಣದಂಡನೆ ಕೊಟ್ಟರು ಕೊಲ್ಲಿಲ್ವೇ ಅಂತ ಕೇಳಿದರೆ ಮನು ಹೇಳ್ತಾರೆ ರಾಜದಂಡದಿಂದ ಯಾವನಿಗೆ ಶಿರಚ್ಛೇದವಾಗ್ತದೆಯೋ ಅವನಿಗೆ ಪಾಪಗಳು ಇಲ್ಲಿಯೇ ತಲೆಯ ಜೊತೆಯಲ್ಲಿ ಹೋಗಿ ಅವನಿಗೆ ಸ್ವರ್ಗ ಪ್ರಾಪ್ತಿಯಾಗ್ತದೆ ಯಜ್ಞದಲ್ಲಿ ಪಶುಗಳನ್ನು ಅರ್ಪಿಸಿದರೆ ಶರೀರವನ್ನು ಕೊಟ್ಟಂಥ ಪಶುಗಳಿಗೆ ಮೋಕ್ಷವಾಗ್ತದೆ ಅದು ಕಣ್ಣು ಕಾಣಿಸೋದಿಲ್ಲ ಇಲ್ಲಿ ಕೊಂದು ಕಾಣಿಸುತ್ತೆ ಮೋಕ್ಷ ಕಾಣಿಸೋದಿಲ್ಲ ಆದರೆ ವೇದ ಪುರುಷ ಹೇಳ್ತಾನೆ ಇಪ್ಪತ್ತೊಂದು ಸಲ ಭೂಮಿಯನ್ನು ಸುತ್ತುವ ದೊಡ್ಡ ಯಾಗರೂಪದಲ್ಲಿ ಪಶುಗಳಂತೆ ಈ ಕ್ಷತ್ರಿಯರನ್ನು ಏನು ಸಂಹಾರ ಮಾಡಿ ಭೂಮಿಗೆ ಕ್ಷೇಮವನ್ನು ಮಾಡಿದನೋ ಅವ್ರಿಗೂ ಒಳ್ಳೆಯದಾಯಿತು ಭೂಮಿಗೂ ಒಳ್ಳೆಯದಾಯಿತು ಇದನ್ನು ಮಾಡಿದವಳು ಯಾರು ದಯಾದೇವಿ ಯಾಗದೀಕ್ಷಿತ ಯಾರು ಶ್ರೀನಿವಾಸ ದಯಾದೇವಿ ಕೊಲ್ಲು ಕೆಲಸವನ್ನು ಮಾಡುವುದಿಲ್ಲ ಆದರೆ ಶ್ರೀನಿವಾಸ ದೀಕ್ಷಿತನಾದ್ದರಿಂದ ಕೊಡಲಿಲ್ಲಿ ಸೇರಿಕೊಂಡು ಲೋಕಕ್ಕೆ ಕ್ಷೇಮವನ್ನು ಮಾಡಿದ ಎಂಬುದಾಗಿ ಪರಶುರಾಮಾವತಾರ ಕ್ರೋಧಾಗ್ನಿಂ ಜಮದಗ್ನಿ ಪೀಡನಭವಂ ಸಂಕ್ರಮ ನಕ್ಷತ್ರಮಿ ಸಂತದಕ್ಷ ಏಮಂ ತ್ರಿಸಪ್ತ ಕೃತ್ವ ಕೃತಿಂ ಅದು ದಶಾವತಾರ ಸ್ತೋತ್ರದಲ್ಲಿ ದೇಶಕರು ಅನ್ನೊಂದು ರೀತಿ ವರ್ಣನೆ ಮಾಡ್ತಾರೆ ಈಗ ನಮಗೆ ಗಂಡಾಂತರ ಬಂತು ರಾಮಾವತಾರ ಅದರ ಮುಂದೆ ಕೃಷ್ಣಾವತಾರ ಕೃಪೆ ಕೃತ ಕೃಪಣ ಜಂತು ಚಿಂತಾಮಣೆ ಕೃಪೆ ಕೃತ ಜಗದ್ಧಿತೆ ಶ್ಲೋಕ ಲಾಲಿತ್ಯ ನೋಡಿ ಕೃಪೆ ಕೃತ ಜಗದ್ಧಿತೆ कृपणजन्तु चिन्तामणे रमा सहचरङ्क्षितौ रघुधुरीणयन्त्याः त्वया व्यभज्यत सरित्पतिः सकृतवेक्षणात् तत्क्षणात् प्रकृष्टबहुपातकप्रशमहेतुना सेतुना ಏನಾಚಲಪ್ರಕೃತಿನ ರಿಪುಸಂಕ್ಷಯಾರ್ಥಿ ಅಲ್ಲಿಲ್ಲ ವಾರಾಂ ನಿಧಿಂ ವರದ ವರದರಾಜ ಪಂಚಾಶತ್ಲ ರಾಮಾವತಾರ ಅದೇ ಅರ್ಥ ತಂ ವೀಕ್ಷಸೇತು ಮಧುನಾ ಅಪಿ ಶರೀರವಂತಹ ಸರ್ವೇ ಷಡೋರ್ಮಿ ಬಹುಳಂ ಜಲದಿಂ ತರಂತಿ ಅಚಲದಿಂದ ಚಲವನ್ನು ಕಟ್ಟಿದ ಆಶ್ಚರ್ಯ ರಾಮಾವತಾರದಲ್ಲಿ ಕೃಪೇ ಕೃತ ಜಗದ್ಧಿತೆ ರಾಮಾವತಾರ ಜಗತ್ತು ಮಾತ್ರವಲ್ಲ ಕೃತ ಜಗದ್ಧಿತೆ ಜಗತ್ತಿರುವ ತನಕ ಭಗವಂತ ಉಪಕಾರ ಮಾಡಿದ್ದು ಕೃಪಣಜಂತು ಚಿಂತಾಮಣೆ ಕೃಪಣರು ಅಂದ್ರೆ ಯಾರು ಬೇರೆ ದಾರಿಯಲ್ಲದೆ ಇದ್ದವರು ದಾರಿ ದಾರಿಯಲ್ಲದೆ ಇದ್ದವರು ಕರುಣಾನಿಧಿ ಅಂತವರು ಸ್ಟಾಲಿನ್ ಅಂತವರು ಕೃಪಣಜಂತು ಚಿಂತಾಮಣೆ ರಮಾ ಸಹಚರಂ ಕ್ಷಿತೌ ರಘುಧುರೀಣಯಂತ್ಯತ್ವಯ ರಾವಣ ಹುಟ್ಟಿದ್ದ ಕುಂಭಕರ್ಣ ಹುಟ್ಟಿದ್ದ ಮಾರೀಚ ಹುಟ್ಟಿದ್ದ ತಾಟಕೆ ಹುಟ್ಟಿದಳು ಋಷಿಗಳನ್ನು ಹರಿದು ಹರಿದು ತಿಂತಾ ಇದ್ದರು ದಯಾದೇವಿ ಹೇಳಿದಳು ವೆಂಕಟೇಶ್ವರನಿಗೆ ಎನ್ನಂಗೋ ಹಂಗ ಪಾರಂಗೋ ಸುಮೇರು ಹಣೆ ಮೇಲೆ ನಾಮ ಹಾಕಿದ್ದಾರೆ ಅರ್ಚಕರು ನಾನೇನು ಮಾಡಲಿ வெங்கடேஸ்வர என்னால் பார்க்க முடியலையே கொஞ்சம் அப்படியே திறந்து பாருங்க எப்படி திறக்கிறது ಜೋರ போட்டிருக்காள் இந்த ತಿರುಮಣ್ಣೆ ಆ ಕಣ್ಣು ಸೇವೆ ಒಂದು ವಾರದಲ್ಲಿ ಒಂದು ಸಲ ತೋರಿಸ್ತಾರೆ ಸ್ವಾಮಿಗೆ ಆವತ್ತು ಆ ಕೃಪಾದೇವಿ ದಯಾದೇವಿ ಕಣ್ಣಿನಲ್ಲಿ ಹೊಕ್ಕು ಕೃತ ಕೃಪಣ ಕೃಪಣಜಂತು ಚಿಂತಾಮಣಿ ರಮಾ ಸಹಚರಂ ಕ್ಷಿತವು ನಿಮ್ಮ ಹೆಂಡತಿ ಇದ್ದಾಳೆ ರಮಾದೇವಿ ಲಕ್ಷ್ಮೀದೇವಿ ಇದು ಇಲ್ವೇ ನಿಮಗೆ ಈ ಒಂದು ಕೆಲಸ ಮಾಡಬೇಕು ನೀವು ರಾವಣನನ್ನು ಸಂಹಾರ ಮಾಡಬೇಕು ಕುಂಭಕರ್ಣ ಸಂಹಾರ ಮಾಡಬೇಕು ಇಂದ್ರಜಿತ್ತನ್ನು ಮುಗಿಸಬೇಕು ಮಾರೀಚನನ್ನು ಮುಗಿಸಬೇಕು ವಾಲಿಯನ್ನು ಮುಗಿಸಬೇಕು ದಕ್ಷಿಣಕ್ಕೆ ಯಾತ್ರೆ ಹೋಗಬೇಕು ಅದಕ್ಕೇನು ಮಾಡಬೇಕು ರಘುಧುರೀಣಯಂತ್ಯ ತ್ವಯಾ ರಘುಧೂರೀಣನನ್ನಾಗಿ ರಾಮಾವತಾರದಲ್ಲಿ ದಶರಥ ಪುತ್ರನಾಗಿ ನೀ ಹುಟ್ಟಬೇಕು ಎಂಬುದಾಗಿ ಭಗವಂತನಿಗೆ ಅಪ್ಪಣೆಯನ್ನು ಕೊಟ್ಟುಬಿಟ್ಲು ದಯಾದೇವಿ ಇಲ್ಲಿ ಋಷಿಗಳೆಲ್ಲ ಪ್ರಾರ್ಥನೆ ಮಾಡ್ತಿದ್ದಾರೆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಿದ್ದಾರೆ ದಶರಥನ ಪುತ್ರ ಯಾಗದಲ್ಲಿ ಎಲ್ಲ ಬಂದು ಕೂತಿದ್ದಾರೆ ಅವರ ಮೇಲೆ ದಯಾದೇವಿಯ ಕೃಪೆ ಬಿತ್ತು ದಶರಥನ ಮೇಲೆ ಕೃಪೆ ಬಿತ್ತು ಲೋಕದ ಮುನಿಗಳ ಮೇಲೆ ಕೃಪೆ ಬಿತ್ತು ಭಗವಂತನ ಮೇಲೆ ದಯಾದೇವಿ ಆರೋಪಿತವಾಗಿ ರಘುದುರೀಣಯಂತ್ಯ ತ್ವಯ ಆಯಿತು ರಾಮಾವತಾರದಲ್ಲಿ ಚಿಕ್ಕ ತಾಯಿ ಮಾತನ್ನು ಕೇಳಿಕೊಂಡು ಕಾಡಿಗೂ ಆ ಕಥೆಯೆಲ್ಲ ಹೇಳಬೇಡವೆ ಎಲ್ಲ ಹುಟ್ಟುಟಾರ ಸ್ವಾಮಿ ದೇಶಗನ್ ರಾಮಾವತಾರದಲ್ಲಿ ಅರಣ್ಯವಾಸ ಆದ ಪ್ರಸಂಗ ನೋಡಿ ಒಂದು ಶ್ಲೋಕದಲ್ಲಿ ಹೇಳಬೇಕಿಲ್ಲಿ ಸಾರಮಾನ ಪೊರಳ ಎಡತಿ ಸೊಲ್ಲಡ ಅವನು ಕೇಳ್ದ ಹಿರಣ್ಯ ಕಶಬು ಮಗು ಪಾಠಶಾಲೆಯಲ್ಲಿ ಓದಿದ್ದೀಯಲ್ಲ ಶುಕ್ರಾಚಾರ್ಯರು ಅವರ ಮಕ್ಕಳು ಚಂಡಾಮರ್ಕರು ನಿನಗೇನೇನು ಕಲಿಸಿದ್ದಾರೆ ಅದೆಲ್ಲ ಸಾರತಮವಾದದ್ದನ್ನು ಹೇಳು ಯಂಗಮುಳನ್ ಕಣ್ಣನ್ ರಚೀಪು ಅಂದ ಎಲ್ಲ ಕಡೆ ದೇವರಿದ್ದ ಇದುವಾ ಸಾರತಮಂ ಹೌದು ಸರ್ವತ್ರ ಸೌ ಈಶಾವಾಸ್ಯಮಿದಂ ಸರ್ವಂ ಅದೇ ಸಾರತಮ ರಾಮಾವತಾರದಲ್ಲಿ ಬರು ಸಾರವಾನ ಆಚಾರ್ಯಾಳೆ ಕಾಡಿ ಹೋದದ್ದಾಯಿತು ಶೂರ್ಪಣಕ ಪ್ರಸಂಗ ಆಯಿತು ಸೈನ್ಯ ತಗೊಂಡು ಸಮುದ್ರ ತೀರಕ್ಕೆ ಬರುವ ತನಕ ಆಯಿತು ಅಲ್ಲಿ ತನಕ ನಡೆದ ಕಥೆಯನ್ನು ಏನು ಹೇಳಲಿಲ್ಲ ಅದಕ್ಕೆ ನಿಮಗೆಲ್ಲ ಗೊತ್ತಿದೆ ನಾವು ಹೇಳಿ ಹೇಳಿ ಸಾಕಾಗಿದೆ ನಿಮಗೆ ಕೇಳಿ ಕೇಳಿ ಸಾಕಾಗಿದೆ ಅಲ್ಲಿಂದ ಶುರು ಮಾಡ್ಕೊಳ್ತಾರೆ ವ್ಯಭಜ್ಯದ ಸರಿತ್ಪತಿ ಇವತ್ತಿಗೆ ಉಪಕಾರ ಆಗಬೇಕಲ್ಲ ಸಮುದ್ರವನ್ನು ಸೀಳಿದೆಯೋ ಸ್ವಾಮಿ ಯೋಚನೆ ಮಾಡಿ ಸೇತುವೆ ಅನ್ನೋದು ಎರಡು ಸಮುದ್ರವನ್ನು ಸೇರಿಸಿದೆಯೋ ಭೇದನೆ ಮಾಡಿದೆಯೋ ಸೇರಿಸಿದೆಯೋ ಬಿಡಿಸಿದೆಯೋ ರತ್ನಾಕರ ಮಹೋದಧಿ ಸೇತುರ್ಯೇನ ಮಹೋದದ ವಿರಚಿತ ಕ್ವಾಸವು ದಶಾಸ್ಯಾಂತಕಃ ಮಹೋದದಿಯಲ್ಲಿ ಸೇತುವೆ ಕಟ್ಟಿದ್ನಲ್ಲ ಎಲ್ಲಿದ್ದಾನೆ ರಾಮ ಅಂತ ಕೇಳಿದ ಭೋಜರಾಜ ತನ್ನ ಚಿಕ್ಕಪ್ಪನಿಗೆ ಮುಂಜರಾಜನಿಗೆ ಕನ್ಯಾಕುಮಾರಿ ಕಡೆಯಿಂದ ಬೆಳೆಸಿಕೊಂಡು ಇವತ್ತು ರಾಮೇಶ್ವರ ಅಂತ ಏನು ಹೇಳ್ತೀರಿ ಇಲ್ಲಿ ತನಕ ಬಂದಿರತಕ್ಕ ಸಮುದ್ರಕ್ಕೆ ರತ್ನಾಕರವೆಂಬುದು ಮಹೋದಧಿ ಎಂಬುದಾಗಿ ಹೆಸರು ಆ ಕಡೆಯಿಂದ ಬಂದದ್ದು ಇದು ಮಹೋದರಿ ರತ್ನಾಕರ ಎರಡೂ ಸೇರುವ ಜಾಗ ಎರಡೂ ಸೇರಿಬಿಟ್ರೆ ಏನಾಗುತ್ತೆ ಸುನಾಮಿ ಆಗುತ್ತೆ ಇದು ಗೊತ್ತಿಲ್ಲ ಕರುಣ ಅದು ಸೇರದೆ ಇರಲಿ ಎಂಬುದಾಗಿ ವ್ಯಭಜ್ಜತ ಸರಿತ್ಪತಿ ಸಕೃತ ವೀಕ್ಷಣಾತ್ ತತ್ಕ್ಷಣಾತ್ ಆ ಸೇತುವೆ ಕಟ್ಟಿದ್ದು ಹ್ಯಾ ಕಟ್ಟಿದ ಎಂದು ಕಾಲೇಜಲ್ಲಿ ಪಡಿಚಾರ್ ಸಕೃತ ವೀಕ್ಷಣಾತ್ ತತ್ ಕಣ್ಣಲ್ಲಿ ಕಣ್ಣು ಬಿಟ್ಟು ನೋಡಿದ ಸೇತುವೆ ಆಗೋಯ್ತಂತೆ ಅದು ಮೇಷ್ಟ್ರು ವಿದ್ಯಾರ್ಥಿನಿ ಕೇಳ್ತಾರೆ ಹೋಮ್ವರ್ಕ್ ಮಾಡಿದೆಯೇನೋ ಇಲ್ಲ ಸರ್ ಎರಡು ಲೈನ್ ಬಾಕಿ ಇತ್ತು ಪೂರ್ತಿ ಆಗುವ ತನಕ ತೋರಿಸ್ಬಾರ್ದು ಅಂತಿದ್ದೇನೆ ಹಾಗೇನೋ ಕೋಲ್ ನೋಡ್ತಾರೆ ಮೇಷ್ಟ್ರು ಇಲ್ಲ ಇಲ್ಲ ಸರ್ ಹೋಮ್ವರ್ಕ್ ಆಗಿದೆ ಅಂತ ತೋರಿಸೋ ಹಾಗೆ ಆಗಿದ್ದಷ್ಟೇ ತೋರಿಸೋ ಹಾಗೆ ಕೋಲ್ ನೋಡಿದ್ರೆ ಸಾಕು ಮೇಷ್ಟ್ರು ಏಟು ತಿಂದ ಹುಡುಗನಿಗೆ ಮೇಷ್ಟ್ರು ಕೋಲ್ ಕಡೆ ನೋಡಿದ್ರೆ ಬುದ್ಧಿ ಬರುವಂತೆ ಕೂತಿದ್ದಾನೆ ಡೇರೆ ಟೆಂಟಲ್ಲಿ ರಾಮಚಂದ್ರ ಮೂರು ದಿವಸ ಉಪವಾಸ ಮಾಡಿದ್ದಾಯಿತು ದರ್ಭಷಣ ಕ್ಷೇತ್ರ ಇವನು ಹೇಳ್ದ ಅಂತ ಕರ್ಕೊಂಬಾರ ವಿಭೀಷಣನನ್ನು ಏನ ಮುಟ್ಟಾಳು ನೀ ಶರಣಾಗತಿ ಪಣ್ಯ ಒನಕ್ಕೆ ಸಿದ್ಧಿಯಾಯಿಡ್ತಿ ನಾ ಶರಣಾಗತಿ ಪಣ್ಣ ಸಮುದ್ರ ಏನಕ್ಕೆ ಶನಿ ಶನಿಯಡ ಅವನು ವಾಯು ಪೊಯ್ ಪೊಯ್ಯ ಇಡ್ತೇಡ ಪೇಚ್ ಪೊಯ್ಯ ಇಡ್ತೆ ನೀ ಶರಣಾಗತಿ ಮಾಡಿದೆ ಸಿದ್ಧಿ ಸಮುದ್ರಂ ರಾಘವ ರಾಜ ಶರಣಂಗಂತೂ ಮರು ಹೇಳಿಬಿಟ್ಟಿಯಲ್ಲ ಬಂದೇ ನೋಡು ಸಮುದ್ರ ಅಂತ ಹೀಗೆ ನೋಡಿದ ಲಕ್ಷ್ಮಣನ ನೋಡಿದ ತೂಗು ಹಾಕಿದ್ರು ಅಲ್ಲಿ ಬಿಲ್ಲು ಬಾಣಗಳನ್ನು ಆ ಬಿಲ್ಲನ್ನು ನೋಡಿದ ಕೂಡಲೇ ಏ ಸಮಮಿತ್ರ ತಗೊಂಬಾರೋ ಬಿಲ್ಲನ್ನು ಅಂತ ಬಾಯಲ್ಲಿ ಹೇಳಿದ ಕೂಡಲೇ ವೇಂಡ ವೇಂಡ ವೇಂಡ ಅಂತ ಹೇಳಿ ಸಮುದ್ರರಾಜ ತಾನೇ ಬಂದ ಸೇತುವೆ ದಾರಿ ಕೊಟ್ಟ ರಾಮಚಂದ್ರ ಕೂತಿದ್ದ ಜಾಗ ಬಿಟ್ಟು ಒಂದು ಇಂಚ್ ಆಗಲಿಲ್ಲ ಸೇತುವೆ ನಿರ್ಮಾಣವಾಯಿತು ಕಟ್ಟಿದವರು ಕರ್ನಾಟಕದವರು ತಮಿಳ್ನಾಡವ್ರು ಹೊಟ್ಟೆವ್ರಿ ಅಲ್ಲೂ ಕರ್ನಾಟಕದವರೇ ಸೇತುವೆ ಕೊಟ್ಟವರು ಅವರೇ ಕಾವೇರಿ ನೀರು ಕೂಡಿರೋವರೇ ಕೊಡೋರು ಅವರೇ ಎಲ್ಲ ತಮಿಳ್ನಾಡು ಕೂಲಿಗಳಿಗೆ ಕೆಲಸ ಕೊಡೋರು ಕರ್ನಾಟಕದವರು ಎಲ್ಲಿದ್ದೀರಿ ನೀವು ಹೊಟ್ಟೆಗಿಲ್ಲ ದೇಶ ಅದು ಹಾಗೆ ಮಾಡಿ ಕೂಡಿಸಿದ್ದಾರೆ ಅವರನ್ನು ಸಂಪತ್ ಸಮೃದ್ಧವಾಗಿ ದ್ರವ್ಯ ಸಮೃದ್ಧಿಯಿಂದ ದ್ರವಿಡ ಎಂಬುದಾಗಿದ್ದ ನಾಡನ್ನು ಸೈಕಲ್ ರಿಕ್ಷಾ ಓಡಿಸೋ ಕೂಲಿಗಳನ್ನಾಗಿ ಮಾಡಿಸಿ ಸಂತಾನ ಸಾಮರ್ಥ್ಯ ಕಳ್ಕೊಳ್ಳೋ ಹಾಗೆ ಅವ್ರನ್ನೆಲ್ಲ ತುಳಿದು ತುಳಿದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡಿ ಇಟ್ಟಿದ್ದಾರೆ ಅಲ್ಲಿ ಕರ್ನಾಟಕಕ್ಕೆ ದೇವರು ಎಲ್ಲ ವಿಧವಾದ ಐಶ್ವರ್ಯ ಒದಗಿಸಿದ್ದಾನೆ ಸೇತುವೆ ಕಟ್ಟಿಬಿಟ್ರು ವ್ಯಭಜ್ಜತ ಸರಿತ್ಪತಿ ಸಕೃತ ವೇಕ್ಷಣಾತ್ ತತ್ಕ್ಷಣಾತ್ ಕಣ್ಣು ನೋಡಿದ ಕೂಡಲೇ ಸೇತುವೆ ಸಮುದ್ರ ದಾರಿ ಬಿಟ್ಟು ಉಂಟಾಯಿತು ನಮಗೇನು ಪ್ರಯೋಜನ ಪ್ರಕೃಷ್ಟ ಬಹುಪಾತಕ ಪ್ರಶಮ ಹೇತುನಾ ಸೇತುನ ಪ್ರಕೃಷ್ಟ ಬಹುಪಾತಕ ನಾವು ಪಾಪ ಮಾಡಿದ್ದೇವೆ ಎಂಥ ಪಾಪ ಮಾಡಿದ್ದೇವೆ ಉತ್ಕೃಷ್ಟವಾದ ಪಾಪಗಳನ್ನು ಮಾಡಿದ್ದೇವೆ ಪ್ರಕೃಷ್ಟ ಬಹು ಬಹುಪಾತಕ ಒಂದೆರಡಲ್ಲ ಆ ಪಾತಗಳನ್ನು ಪ್ರಶಮ ಹೇತುನಾ ಸೇತುನಾ ಆ ಪಾಪವನ್ನು ತೊಳೆಯುತ್ತೆ ಕಣ್ಣಲ್ಲಿ ಸೇತುವೆಯನ್ನು ದರ್ಶನ ಮಾಡಿದರೆ ಸಾಕು ರಘುವೀರ ಪದನ್ಯಾಸ ಪವಿತ್ರೀಕೃತ ಪಂಸವೇ ದಶಕಂಠ ಶಿರಚ್ಛೇದ ಹೇತವೇ ಸೇತವೇ ನಮಃ ಎಪ್ಪತ್ತನೇ ಇಸ್ವಿಯಲ್ಲಿ ಮೊತ್ತ ಮೊದಲು ಹೋಗಿದ್ದು ಆತ್ರೆ ನಮ್ಮ ತಾಯಿ ಬಂದಿದ್ದರು ನಮ್ಮ ಅಣ್ಣ ಬಂದಿದ್ದರು ಕುಟುಂಬ ಬಂದಿದ್ದರು ಎಪ್ಪತ್ತನೇ ಇಸ್ವಿ ಅಂದರೆ ಎಷ್ಟು ಮೂವತ್ತೇಳು ವರ್ಷದ ಮೇಲೆ ಆಯ್ತು ನೋಡಿ ಅಲ್ಲಿ ಧರ್ಮಶಯನ ಕ್ಷೇತ್ರದಲ್ಲಿ ಒಬ್ಬರು ಕೋಯಿಲ್ ನಂಬಿ ಅಂತ ಅವರು ದೇವಸ್ಥಾನದ ಅರ್ಚಕರು ಹೌದು ಪೌರೋಹಿತ್ಯನ ಮಾಡಿಸೋರು ಆವಾಗೆಲ್ಲ ಟ್ಯಾಕ್ಸಿ ಗಿಕ್ಸಿ ಮಾಡ್ಕೊಂಡು ಹೋಗೋ ಯೋಗಕ್ಷೇಮ ಇರಲಿಲ್ಲ ಅಷ್ಟೊಂದು ಟ್ಯಾಕ್ಸಿಗಳು ಇರಲಿಲ್ಲ ಯಾವುದೋ ಬಸ್ಸಲ್ಲಿ ಎಲ್ಲೋ ಹತ್ತಿದ್ದೇವೆ ರಾಮನಾಥ್ಪುರದಿಂದ ಹೋಗಿದ್ದೇವೆ ಇಳಿದಿದ್ದೇವೆ ನಾಮಗಳನ್ನು ನೋಡಿದರು ನೀವು ಯಾತ್ರಾರ್ಥಿಗಳ ಯಾತ್ರೆಗಾಗಿ ಬಂದಿದ್ದೀರಾ ಆಮ ಒಂದು ನಾಳೆ ಇರ್ಕ ಪೋರಂಗಳ ಆಮ ಮನೆಗೆ ಬನ್ನಿ ಕರ್ಕೊಂಡು ಹೋದರು ಸ್ನಾನಕ್ಕೆ ನೀರು ಕಾಯಿಸ್ಕೊಟ್ರು ಸ್ನಾನ ಮಾಡಿದ್ವು ಮರು ದಿವಸ ಬೆಳಗ್ಗೆ ಸಮುದ್ರ ತೀರ ಕರ್ಕೊಂಡು ಹೋಗಿ ಆ ಸಮುದ್ರ ತೀರದಲ್ಲಿ ತರ್ಪಣಾದಿಗಳನ್ನು ಮಾಡಿಸ್ತಾರೆ ಸಮುದ್ರ ಸ್ನಾನ ಸಂಕಲ್ಪಾದಿಗಳನ್ನು ಮಾಡಿಸಿ ಗಂಡ ಹೆಂಡರು ಒಟ್ಟಿಗೆ ತೀರ್ಥಯಾತ್ರೆ ಮಾಡಬೇಕು ಜ್ಞಾಪಕ ಇಟ್ಕೊಳ್ಳಿ ಇದರ ಬರೀ ಟೂರಿಸ್ಟ್ ಕಂಡಕ್ಟರ್ ಹೋದಾಗುತ್ತೆ ಸ್ನಾನ ಮಾಡುವಾಗ ಕೂಡ ಗಂಡ ಹೆಂಡರು ಪರಸ್ಪರ ಕೈ ಹಿಡ್ಕೊಂಡು ಸಮುದ್ರದಲ್ಲಿ ಮುಳುಗಾಕಬೇಕು ತರ್ಪಣ ಮಾತ್ರ ಗಂಡನೇ ಮಾಡಬೇಕು ಹೆಂಡತಿ ಮಾಡಬೇಕು ಅದಕ್ಕೆ ಮಾತ್ರ ಬೇಕು ಇದಕ್ಕೆ ಬೇಡ ಅಂತ ಕೇಳಬಾರ್ದು ಒಗ್ಗರಣೆ ಹಾಕೋದು ಅವರೇ ಮಾಡಬೇಕು ಇವ್ರು ಮಾಡಬಾರ್ದು ಅವರೇನು ಮಾಡಿದ್ರು ಆ ಜಾಗದಲ್ಲಿ ಒಂದು ಪುಟ್ಟ ಬಿಲ್ಲು ಕಂಚಿನ ಬಿಲ್ಲನ್ನು ತಂದಿದ್ದರು ಪಿತೃವರ್ಗ ಮಾತೃವರ್ಗ ತರ್ಪಣ ಮಾಡುವಾಗ ಆ ಪಿತೃಗಳನ್ನು ಕರೆಯುವ ಆಯಾದ ಪಿತರ ಸೌಮ್ಯಾಗಂ ಬೇರೈ ಪದವಿ ಪೂರ್ವೈ ಹೇಳುವಾಗ ಆ ರಾಮನ ಬಿಲ್ಲನ್ನು ಅಲ್ಲಿಟ್ಟರು ಆ ಬಿಲ್ ಯಾಕೆ ಇಟ್ಟರೆ ಅಂತ ಕೇಳಿದೆ ಸ್ವಾಮಿ ಇದು ಧನುಷ್ಕೋಟಿ ಮುಳುಗೋಯಿತು ರಾಮ ಬಿಲ್ಲನ್ನು ಊರಿದ ಜಾಗ ಅದನ್ನು ಹೇಳದೆ ಇದ್ದರೆ ತರ್ಪಣ ಮಾಡಿದ ಫಲ ಬರೋದಿಲ್ಲ ರಘುವೀರ ಪದನ್ಯಾಸ ಪವಿತ್ರೀಕೃತ ಪಾಂಸವೇ ಪಾಂಸು ಧೂಳು ರಾಮನ ಪಾದ ಸ್ಪರ್ಶದಿಂದ ಪವಿತ್ರವಾದಂತಹ ಎಲೆ ಭೂಮಿಯೇ ರಘುವೀರ ಪದನ್ಯಾಸ ಪವಿತ್ರೀಕೃತ ಪಾಂಸ ಪದನ್ಯಾಸ ಪವಿತ್ರೀಕೃತ ಪಾಂಸವೇ ದಶಕಂಠ ಶಿರಚ್ಛೇದ ಹೇತವೇ ಸೇತವೇ ನಮಃ ದಶಕಂಠನಾದ ರಾವಣನ ಶಿರಚ್ಛೇದಕ್ಕೆ ಯಾವುದು ರಾಮ ಅಲ್ಲ ಲಕ್ಷ್ಮಣ ಅಲ್ಲ ದೇವತೆಗಳಲ್ಲ ದಶರಥ ಅಲ್ಲ ಈ ಸೇತು ಕಾರಣವಾಯಿತು ದಶಕಂಠ ಶಿರಚ್ಛೇದ ಹೇತವೇ ಸೇತವೇ ನಮಃ ಬಿಡಿ ತರ್ಪಣ ಬಿಡಿಸಿದರು ಮಾತೃವರ್ಗಕ್ಕೆ ಅದೇ ಬಿಲ್ಲನ್ನು ತಂದಿಟ್ಟರು ನಮಗೆ ಈ ಬಿಲ್ಲಿನ ಮೇಲೆ ವ್ಯಾಮೋಹ ಡೆಲ್ಲಿಗೆ ಹೋಗಿದ್ದಾಗ ಯಾವುದೋ ಒಂದು ಅಂಗಡಿಯಲ್ಲಿ ಅನೇಕ ವಿಗ್ರಹಗಳು ಬಹಳ ಸುಂದರ ವಿಗ್ರಹಗಳನ್ನು ತಗೊಳ್ಳುವಾಗ ಒಂದು ಖಾಲಿ ಬಿಲ್ಲಿತ್ತು ಆ ಬಿಲ್ ತಗೊಂಡಿದ್ದೀನಿ ಮನೆಯಲ್ಲಿ ರಾಮನ ರಾಮನ ಕೈಯಲ್ಲಿ ಅಲ್ಲಿ ಬಿಲ್ ಇದೆ ಈ ಬಿಲ್ಲನ್ನು ತಗಲು ಹಾಕಿದ್ದೀನಿ ನಮ್ಮ ಮನೆಯವರು ತಕರಾರೋ ತಕರಾರು ಈ ಬಿಲ್ ಯಾಕೆ ತಗೊಂಡ್ಬಂದ್ರಿ ಅಂತ ಬಿಲ್ ತಗೊಂಡ್ರೆ ಬಾಣ ಬೇಡ ಯಾರ ಮೇಲಾರು ಬೀಳ್ತೀರಾ ಹುಡುಗರ ಆಟಕ್ಕೆ ಯಾತಕ್ಕೆ ರಘುವೀರಪ್ಪ ಧನ್ಯಾಸ ಅವರು ಮಾಡಿಸಿದ್ದಾರೆ ಅವತ್ತು ಆ ತರ್ಪಣ ನಾ ಪ್ರತಿ ಅಮಾವಾಸ್ಯೆ ಸಂಕ್ರಮಣ ತರ್ಪಣ ಮಾಡುವಾಗ ಈ ಶ್ಲೋಕವನ್ನು ಹೇಳಿ ತರ್ಪಣ ಬಿಟ್ಟರೆ ಸೇತುವಿನಲ್ಲಿ ತರ್ಪಣ ಮಾಡಿದಷ್ಟು ಪುಣ್ಯ ಬರುತ್ತದೆ ಯೋಚನೆ ಮಾಡಿಕೊಳ್ಳಿ ನಮಗೆ ಸೇತುವೆಯನ್ನು ಮರೆಯೋ ಹಾಗಿಲ್ಲ ಪ್ರಯಾಗ ಕ್ಷೇತ್ರ ಮರೆಯೋ ಹಾಗಿಲ್ಲ ಬದ್ರಿ ಕ್ಷೇತ್ರ ಮರೆಯೋ ಹಾಗಿಲ್ಲ ಪ್ರಭಾಸವನ್ನು ಮರೆಯೋ ಹಾಗಿಲ್ಲ ನಮ್ಮ ಪಿತೃಗಳು ಧನ್ಯರು ನಮಗೆ ಈ ಬುದ್ಧಿಯನ್ನು ಕೊಟ್ಟರು ಅಪ್ಪ ಹೋದ ಕಡೆಯಲ್ಲಿ ನನ್ನನ್ನು ನೆನೆಸುವ ಎಂಬುದಾಗಿ ಹೇಳಿದರು ಇನ್ನೊಂದು ಸಲ ಹೇಳ್ತೇವೆ ನೋಡಿ ಸ್ನಾನ ಮಾಡುವಾಗ ಹೇಳಬೇಕು ಹೇಳ್ತೀರಾ ರಘುವೀರ ಪದನ್ಯಾಸ ಪವಿತ್ರೀಕೃತ ಪಾಂಸವೇ ದಶಕಂಠ ಶಿರಚ್ಛೇದ ಹೇತವೇ ಸೇತವೇ ನಮಃ ಈ ಸೇತು ನಮಸ್ಕಾರ ನಿತ್ಯ ಮಾಡ್ತೇವೆ ಎಲ್ಲಿದ್ದರೂ ಮಾಡ್ತೇವೆ ಎಲ್ಲ ತಮಿಳುನಾಡಲ್ಲಿಯೇ ಇದೆ ಒಬ್ಬ ಮುಖ್ಯಮಂತ್ರಿಗೆ ಆ ಸೇತುವೆ ಮೇಲೆ ಗೌರವೇ ಇಲ್ಲ ಅವನಿಗೆ ಮದ್ರಾಸ್ ಸಿಟಿಯಲ್ಲಿ ಓವರ್ ಬ್ರಿಡ್ಜ್ಗಳಿದೆಯಲ್ಲ ಆ ಸೇತುವೆ ಮೇಲೆ ಅವನಿಗೆ ಅದರಲ್ಲೆಲ್ಲ ಚಾರ್ಜ್ ಶೋ ತಗೊಂಡಿದ್ದಾರೆ ಕೋರ್ಟಲ್ ಕೇಸ್ ಹಾಕ್ತಾರೆ ಆ ಸೇತುವೆ ಉಳಿಸೋಕೆ ಓದಾಡ್ತಾನೆ ಈ ಸೇತುವೆ ಗೊತ್ತಿಲ್ಲ ಇದನ್ನೇ ಪರದರಾಜ್ ಪಂಚಾಶತ್ರು ಹೇಳುವಾಗ ಚಮತ್ಕಾರ ಮಾಡ್ತಾರೆ ಆಚಾರ್ಯರು ರಾಮ ಮಾಡಿದ ಸೇತುವೆ ಆಶ್ಚರ್ಯವೇನು ಅಚಲದಿಂದ ಚಲವನ್ನ ಕಟ್ಟಿದ ಅಚಲ ಅಂದ್ರೆ ಬೆಟ್ಟ ಚಲ ಅಂದ್ರೆ ಸಮುದ್ರ ನೀರು ಛಲ ಪದಾರ್ಥವನ್ನು ಅಚಲದಿಂದ ಕಟ್ಟಿದ ಅಂದ್ರೆ ಚಲವಾದ ಮನಸ್ಸನ್ನ ಅಚಲವಾದ ತನ್ನ ಪಾದಸ್ಪರ್ಶದಿಂದ ಕಟ್ಟಿದ ಭಗವಂತ ಇಲ್ಲಿಯೇ ಸೇತುವೆಯನ್ನು ಮಾಡಿದ್ದಾನೆ ಅಂತ ಈ ರಾಮಾವತಾರದಲ್ಲಿ ಪಾರಾವಾರ ಪಯೋ ವಿಶೋಷಣ ಕಲಾ ಪಾರೀಣ ನಲ ಸರ್ವಾವಸ್ಥ ವ್ಯಾಪಾರ ಘೋರ ज्वालाजालविहारहारविषकव्यापारघोरक्रमः ಜನತಾ संरक्षणैकव्रती ಧರ್ಮೋ ವಿಗ್ರಹವಾನ ಧರ್ಮ ವಿರತಿಂ ಧನ್ಮೀ ಸತನ್ಮೀ ಆ ಆ ಶ್ಲೋಕಲಾಲಿತ್ಯ ನೋಡಿ ಒತ್ತಕ್ಷರ ಇಲ್ಲ ಪಾರಾವಾರಪಯೋ ವಿಶೇಷಣ ಕಲಾ ಪಾರೀಣ ಕಾಲಾನಲ ಜ್ವಾಲಾ ಜಾಲ ವಿಹಾರ ಹಾರ ರಾಮ ಬಾಣ ಹೋಗ್ತಾ ಹೋಗ್ತಾ ಇರೋ ಹಾಗಿದೆ ಅದು ಆ ಶ್ಲೋಕದ ಅರ್ಧಪಾದದಲ್ಲಿ ಆ ಸಮುದ್ರವನ್ನು ನಡುಗಿಸಿ ರಾಮಚಂದ್ರ ಪಯೋ ವಿಶೋಷಣ ಕಲಾಪಾರೇಣ ಸಮುದ್ರದ ನೀರನ್ನು ಒಣಗಿಸಬಲ್ಲ ಶಕ್ತಿಯನ್ನು ಬಾಣದಲ್ಲಿ ಹೊಂದಿದ್ದವನು ಹೇಳಿಕೊಟ್ಟವರು ಯಾರು ವಿಶ್ವಾಮಿತ್ರರು ಅವರೂ ಮಾಡಿರಲಿಲ್ಲ ಅದನ್ನು ಮಗು ಸಮುದ್ರ ಒಣಗಿಸಬೇಕಾಗಿ ಬಂದರೆ ಆಗ್ನೇಯಾಸ್ತ್ರವನ್ನು ಬಿಡು ಹೀಗೆ ಪ್ರಯೋಗ ಮಾಡು ಇದನ್ನು ಹೇಳಿಕೊಟ್ಟವ್ ನಾನು ಅಂತ ಹೇಳು ಸಮುದ್ರ ಒಣಗದೇ ಇದ್ರೆ ಕೇಳು ಅವ್ರು ಪ್ರಯೋಗ ಮಾಡಿರಲಿಲ್ಲ ಅವ್ರು ಬರೀ ವಿಶಿಷ್ಟಾಶ್ರವ ಸುಟ್ಟಿದ್ರು ರಾಮಚಂದ್ರ ಉಪಯೋಗ ಮಾಡಿರಲಿಲ್ಲ ಇವತ್ತು ಬಂತು ಪಾರಾವಾರಪಯೋ ಕಲಾ ಪಾರೇಣ ಕಾಲಾನಲ ಜ್ವಾಲಾಜಾಲ ಪ್ರಳಯ ಕಾಲದ ಕಾಲಾನಲದಂತೆ ಆ ಬಾಣವನ್ನು ಪ್ರಯೋಗ ಮಾಡಿದ್ದಾನೆ ಅದನ್ನು ನೋಡಿ ನೋಡಿ ಸಮುದ್ರ ಹೆದರಿಬಿಡಿತು ಮಂಗಳಾಶಾಸನ ಎರಡನೇದೇನು ಮಾಡಿದ್ದು ಅದೇ ಸಂದರ್ಭದಲ್ಲಿ ಸಮುದ್ರ ತೀರದಲ್ಲಿ ಎರಡು ಅದ್ಭುತ ಕೆಲಸಗಳಾಗಿ ಹೋಯಿತು ಒಂದು ಸೇತುವನ್ನು ಬಂಧಿಸಿದ್ದು ರಾವಣ ನಿಗ್ರಹಕ್ಕೆ ದಾರಿ ಮಾಡಿಕೊಂಡದ್ದು ಇನ್ನೊಂದು ಅದೇ ಸೇತು ಕರೆಯಲ್ಲಿ ವಿಭೀಷಣನಿಗೆ ಅಭಯವನ್ನು ಕೊಟ್ಟದ್ದು ಸರ್ವಾವಸ್ಥ ಸಕೃತ್ ಪ್ರಪನ್ನ ಜನತಾ ಸಂರಕ್ಷಣೆ ಕವ್ರತಿ ಧರ್ಮೋ ವಿಗ್ರಹವಾನ್ ಅಧರ್ಮ ವಿರತಿಂ ಧನ್ಮೀ ಸತನ್ವೀತನ ಬಿಲ್ ಹಿಡಿದಿದ್ದು ಸಾರ್ಥಕವಾಯಿತು ರಾಮಚಂದ್ರ ಸ್ವಾಮಿ ಅಭಯಂ ಸರ್ವಭೂತೆ ಭ್ಯೋ ದದಾಂ ತಮ್ಮ ರಾಮಾನುಜಾಚಾರ್ಯರ ಕೊನೆಯ ಸಂದೇಶಗಳಲ್ಲಿ ಒಂದು ಕಡಲ್ ಕರೈ ನೆನೆಮಿನ್ ಸಮುದ್ರ ತೀರವನ್ನು ನೆನೆಸಿಕೊಳ್ಳಿ ಸಮುದ್ರ ತೀರವನ್ನು ನೆನೆಸಿಕೊಳ್ಳಿ ಯಾವ ಸಮುದ್ರ ತೀರ ಸೇತುವೆ ಕಟ್ಟಿದ ಜಾಗ ಕಡಲ್ ಕರೈ ನೆನೆಮಿನ್ ಮಾಲೆಯಲ್ಲಿದೆ ನೋಡಿ ಇದು ರಾಮಾವತಾರದಲ್ಲಿ ಭಗವಂತ ಮಾಡಿದ ಉಪಕಾರ ನಮ್ಮನ್ನು ಪಾರು ಮಾಡಿದ್ದಾಳೆ ಕೃಪಾದೇವಿ ಕೃಷ್ಣಾವತಾರ ಬರೋಣ ಕೃಪೆ ಪರ್ವತಸ್ತ್ವಯ ಈಗ ಬಲರಾಮ್ ಕೃಷ್ಣ ಅವತಾರ ಹೇಳಿದ್ವ ಇಲ್ಲ ಬಲರಾಮ ಅವತಾರ ಹೇಳಬೇಕು ಬಲರಾಮ ಅವತಾರದಲ್ಲಿ ಏನು ಉಪಕಾರ ಮಾಡಿರ್ಬೋದು ಭಗವಂತ ದಶಾವತಾರ ಹೇಳುವಾಗ ಬಲರಾಮ ಬಲರಾಮತಾರವನ್ನು ಕೂಡಿಸಿ ಹೇಳಿದ್ದೇನೆ ಅದು ನಿಮಗೆ ನೆನಪಿಲ್ಲ ಅನ್ನೋದು ನನಗೆ ಒಳ್ಳೆಯದು ಇನ್ನೊಂದು ಸಲ ಹೇಳಬಹುದು ಕ್ಷೀರಂ ಶರ್ಕರೆಯೈವ ಯಾಭಿರಬಡದಗ್ಭೂತ ಪ್ರಭೂತೈರ್ಗುಣೈ ಕೃಷ್ಣಾವತಾರ ಹಾಲು ಇದ್ದ ಹಾಗೆ ಬಲರಾಮ ಅವತಾರ ಅದರಲ್ಲಿ ಬೆರೆತು ಹೋದ ಸಕ್ಕರೆ ಇದ್ದ ಹಾಗೆ ಎದ್ದು ಕಾಣಿಸೋದಿಲ್ಲ ಅದು ಸಕ್ಕರೆ ಹಾಕಿದ್ದೀಯಾ ಯಜಮಾನ ಕೇಳಿದ ಹೆಂಡತಿಗೆ ಹಾಕಿದ್ದೀನಲ್ಲ ಎಷ್ಟು ಅರ್ಧ ಪಾವು ಹಾಲಿಗೆ ಒಂದೂವರೆ ಪಾವಿನಷ್ಟು ಸಕ್ಕರೆ ಹಾಕಿದ್ದೇನೆ ಹಾಗಿದ್ರೆ ಗಟ್ಟಿಯಾಗಬೇಕಾಗಿತ್ತಲ್ಲ ಅದು ಗೊತ್ತಿಲ್ಲ ಎಲ್ಲಿದೆ ಸಕ್ಕರೆ ಕರಗಿ ಹೋಗಿದೆ ಸ್ವಾಮಿ ಅದಕ್ಕೆ ಕಾಣಿಸೋದಿಲ್ಲ ಕೃಷ್ಣಾವತಾರದ ಬೆಳಕಿನಲ್ಲಿ ಬಲರಾಮಾವತಾರ ಮುಚ್ಚಿ ಹೋಗಿಬಿಟ್ಟಿದೆ ಗೊತ್ತಾಗೋದಿಲ್ಲ ಬಲಭದ್ರ ಪ್ರಾರಂಭಗ್ನು ಪ್ರರಂಭಾಸುರನನ್ನು ಕೊಂದ ಯಮುನಾ ನದಿಯ ದಿಕ್ಕನ್ನು ಬದಲಿಸಿದ ಕೃಷ್ಣನಿಗೆ ರಕ್ಷಕನಾಗಿ ನಿಂತ ಕೃಷ್ಣನ ಮೇಲೆ ಒಂದು ಕೊಂಕು ಮಾತನಾಡಿದವರನ್ನು ಕೊಂದು ಹಾಕಿಬಿಡ್ತೀನಿ ಅಂತ ನಿಂತ ಎಲ್ಲಿಂದ ಗೋಕುಲದಿಂದ ಯಾರೋ ನೀನು ಹುಡುಗ ಅಂತ ಕೇಳಿದ್ದು ಒಬ್ಳು ಗೋಪಿ ಯಾಕೋ ಬಂತೆ ನಮ್ಮನೆಗೆ ಕಸ್ತೊಂಬಾಲ ಕೃಷ್ಣ ಹೇಳಿದ ಬಲಾನುಜಃ ಬಲರಾಮನ್ ತಮ್ಮ ನಾನು ಅಯ್ಯೋ ಕೂಡ ಬೆಣ್ಣೆ ಕದ್ರೆ ಕೃಷ್ಣ ಯಾರು ಅಂತ ಕೇಳಿದ್ರೆ ಬಲರಾಮನ್ ತಮ್ಮ ಸೊಕ್ಕಿನಿಂದ ಹೇಳುವಾಗ ಅವನ ತಮ್ಮನೇ ನೀನು ಹಾಗಿದ್ರೆ ಬೇಡಪ್ಪ ನಿನ್ನ ತಂಟೆಗೆ ಅವನ ಹೆಸರೇ ರಕ್ಷೆ ಇವನಿಗೆ ಹುಟ್ಟುವಾಗಲೇ ಅದು ಶೇಷ ಆದರೆ ಪ್ರೌಢಾವತಾರದಲ್ಲಿ ಯಾವುದು ಮುಖ್ಯ ಅಂತ ಕೇಳಿದ್ರೆ ಕೃಪೆ ಪರ್ವತಸ್ತ್ವಯ ವೃಷಗಿರೀಶಿತು ಕ್ರೀಡಿತಂ ನಿನ್ನಿಂದ ಪರವಶನಾಗಿ ವೆಂಕಟೇಶ್ವರ ಒಂದು ವಿಶೇಷ ಕ್ರೀಡೆಯನ್ನು ಮಾಡಿದ ಬೇರೆ ಯಾವ ಅವತಾರದಲ್ಲಿ ಮಾಡಿದೆ ಇದ್ದ ಕ್ರೀಡೆ ಆಪ್ಯತೆ ಜಗತ್ತಿಗೆ ಹಿತವಾಗುವುದನ್ನೇ ಮಾಡಿದ ಅದಕ್ಕೆ ಹೀಗೆ ಅರ್ಥವನ್ನು ಹೇಳ್ತಾರೆ ಹಿರಿಯರು ಎನ್ನ ಉಪಕಾರ ಅಥವಾ ಸೊಲ್ಲುವೇ ಇಲ್ಲ ಅರ್ಧ ಶ್ಲೋಕದಲ್ಲಿ ಪೀಠಿಕೆ ಹಾಕಿಬಿಟ್ರು ನೀನು ತುಂಬಿಬಿಟ್ಟೆ ಭಗವಂತನ ಹೃದಯವನ್ನು ಪರು ಅವನು ಬಲರಾಮ ಅವತಾರವನ್ನು ಮಾಡಿದ ಯಾವ ಅವತಾರದಲ್ಲಿ ಮಾಡಿದೆ ಎಂದು ಕ್ರೀಡೆ ಅದು ಹೇಳೋಕೆ ಸಂಕೋಚವಾಗುತ್ತೆ ನಗುಬೇಡಿ ಆಮೇಲೆ ಅದರಿಂದ ಲೋಕಕ್ಕೆ ಹಿತವಾಯಿತು ಮದಚ್ಛಲ ಪರಿಚ್ಯುತ ಪ್ರಣತ ದುಷ್ಕೃತ ಪ್ರೇಕ್ಷಿತೈ ಮದಚ್ಛಲ ಪರಿಚ್ಯುತ ಯಾರಿಗೆ ಮದ ಹಿಡಿದಿದೆ ಅವ್ರು ಹಾಳಾಗುವುದಕ್ಕೋಸ್ಕರವಾಗಿ ದುಷ್ಟರು ದಾರಿಗೆ ಬರದೇ ಇದ್ದವ್ರು ಹಾಳಾಗುವುದಕ್ಕೋಸ್ಕರವಾಗಿ ಬಲರಾಮ ಅವತಾರದಲ್ಲಿ ಅವರಿಗೆ ಮದ್ಯದ ರುಚಿಯನ್ನು ಕಲಿಸಿದ ಭಗವಂತ ನಮ್ಮ ಗೋವಾ ದ್ವೀಪಕ್ಕೆ ಬಂದಿದ್ದರು ಗೋವಾಂತಕ್ಕೆ ಬರೋದಕ್ಕೆ ಬಲರಾಮ ಕೃಷ್ಣರು ಜರಾಸಂದನ ಕಾಟದಿಂದ ಒಂದು ಮರದ ಇಲ್ಲಿ ಒಂದಷ್ಟು ದ್ರವ ಹರಿತಾ ಇತ್ತು ಈಚಲ ಮರದಲ್ಲಿ ವಾರುಣಿ ವರುಣ ಕಳಿಸಿದ್ದಾನೆ ಅಂತ ತಗೊಂಡು ಅದನ್ನು ತಗೊಂಡು ಹೋಗಿ ಮಧುರೆಯಲ್ಲಿ ಎಲ್ಲರಿಗೂ ಹಚ್ಚಿ ಯಾದವರಿಗೆಲ್ಲ ಮದ್ಯಪಾನದ ಚಟ ಉಂಟಾಗಿ ಮದಚ್ಯುತರು ಸಾಯುವಂತೆ ಈ ಪಾರ್ಲಿಮೆಂಟು ಅಸೆಂಬ್ಲಿಯಲ್ಲಿ ಲೆಜಿಸ್ಲೇಟರ್ಸ್ ಹೋಮ್ ಅಂತ ಇರುತ್ತಲ್ಲ ಅದರ ತುಂಬ ಬರೀ ಬಾಟ್ಲಿಗಳು ಅಲ್ಲಿ ಹೊರಗಡೆ ನೋಡಿದರೆ ಒಳಗಡೆ ನೋಡಿದರೆ ಎಲ್ಲರೂ ಏನು ಬೇಕು ಅಲ್ಪಾಯುಷ್ಯದಲ್ಲಿ ಮದಚ್ಯುತ ಪರಿಚ್ಯುತ ಪ್ರಣತ ದುಷ್ಕೃತ ಪ್ರೇಕ್ಷಿತ ಇಲ್ಲೊಂದು ಮರ್ಮಜ್ಜ ಜಿಟ್ರು ಪ್ರಣತ ಅಂದರೆ ಯಾರು ದುರ್ಯೋಧನ ದುರ್ಯೋಧನನ ಪಕ್ಷ ವಹಿಸಿಬಿಟ್ಟ ಬಲರಾಮ ಮಹಾಭಾರತ ಯುದ್ಧದಲ್ಲಿ ನಾವು ಅಪಾರ್ಥ ಮಾಡ್ತೇವೆ ಕೃಷ್ಣನ ತಮ್ಮನಾಗಿ ಇವನು ಕೃಷ್ಣನ ಅಣ್ಣನಾಗಿ ಬಲರಾಮ ಆ ಕಡೆ ಸೇರ್ಬೋದೆ ಅಂತ ಕೇಳಿದರೆ ಅವನು ಹಾಗೆ ಭದ್ರವಾಗಿ ನಿಲ್ಲದೆ ಇದ್ರೆ ಒಂದು ಸಪೋರ್ಟ್ ಅಂತ ದುರ್ಯೋಧನನಿಗೆ ಪಾಂಡವರ ಮೇಲೆ ಯುದ್ಧ ಮಾಡಬೇಕು ಅಂತ ಹಠ ಬರ್ತಾ ಇರಲಿಲ್ಲ ಹಠ ಬರದೇ ಇದ್ದರೆ ಭೂಭಾರ ಇಳಿತಾ ಇರಲಿಲ್ಲ ಅದಕ್ಕೆ ಒಂದು ಆ ಕಡೆ ನಿಂತಿದ್ದು ಒಳ್ಳೆಯದಾಯಿತು ಆದರೆ ಸಹಾಯ ಮಾಡದೇ ಇರಲಿ ಅಂತ ಉಪಾಯವನ್ನು ಮಾಡಿ ಅಣ್ಣ ತೀರ್ಥಯಾತ್ರೆ ಅಂತ ಕಳಿಸಿದ್ದು ಕತೆ ಕೇಳಿದ್ದೀರಿ ಕತೆ ಕೇಳಿದ್ದೀರೋ ಇಲ್ವೋ ಬೆಳಗ್ಗೆ ಎದ್ದು ರಾತ್ರಿ ವಿಧಿ ತೀರಿಸೋದಕ್ಕೆ ಒಂದು ಕಡೆ ನದಿ ತೀರದಲ್ಲಿ ಕೂತಿದ್ದ ಬಲರಾಮ ಇವನು ಸೈನ್ಯ ಜಮಾನಿಸ್ತಾ ಇದ್ದಾನೆ ಎಷ್ಟಾಯಿತು ಎಷ್ಟಾಯಿತು ಎಷ್ಟಾಯಿತು ಹತ್ತು ಮುಖಾಲು ಲಕ್ಷೋಹಿಣಿ ಆಯಿತು ಇದು ಹನ್ನೊಂದು ಲಕ್ಷೋಹಿಣಿ ಆಯಿತು ಪಾಂಡವರ ಕಡೆ ಬರೀ ಏಳು ಅಕ್ಷೋಹಿಣಿ ಭೀಷ್ಮ ದ್ರೋಣ ಎಲ್ಲ ಕಾರಣ ನಮ್ಮ ಕಡೆ ಇದ್ದಾರೆ ಈ ಬಲರಾಮ ಒಬ್ಬ ಸೇರಿಬಿಟ್ರೆ ಅಣ್ಣ ತಮ್ಮಂದರಲ್ಲಿ ಒಡಕುಂಟಾದರೆ ಕೃಷ್ಣ ಏನೂ ಮಾಡೋದಿಲ್ಲ ಅವನು ಪಾಲಿಟಿಕ್ಸು ಚಕ್ರ ತೋದಿಲ್ಲ ಅವನು ಬಲರಾಮ ನನ್ನ ಕಡೆ ಬರಬೇಕು ನನ್ನ ಗುರುವಾಗಿದ್ದಾನೆ ಅಂತ ಅವನನ್ನು ಸೇರಿಸ್ಬೇಕು ತೇಡಿನ ಕೂಡ ಹೆಂಗೆ ಬಲರಾಮ ಬಹಿರ್ದೇಶಕ್ಕೆ ಹೋಗಿದ್ದಾನೆ ಬಲರಾಮ ಮಹಾಭಾರತದಲ್ಲಿಲ್ಲ ಕಥೆ ಚೆನ್ನಾಗಿದೆ ಆದರೆ ಇವನ್ನೆಲ್ಲರೂ ಕೌರವರ ಕಡೆ ಸೇರಿಬಿಡ್ತಾನಲ್ಲ ಏನು ಮಾಡೋದು ಅಂತ ಕೃಷ್ಣ ಒಂದು ಗೋವಿನ ಬಡಕಲ ಗೋವಿನ ರೂಪದಲ್ಲಿ ಬಂದು ಹಿಂದಿನಿಂದ ಕೊಂಬಿನಿಂದ ಅವನು